ಸುಂದರವಾದ ವಿಷ್ಣು ರಥ ಇದೆ ಅನ್ನೋದನ್ನೆಲ್ಲ ತಿಳಿಸಿದ ಮೇಲೆ ಈ ರಥದಲ್ಲಿ ಧ್ವಜ ಇದೆ ಪತಾಕೆಗಳಿದೆ ಅದಾದಮೇಲೆ ಒಳ್ಳೆ ಕಲಶದಿಂದ ಆ ರಥ ಶೋಭಾಯಮಾನವಾಗಿ ಕಾಣ್ತಾ ಇದೆ ಹಗ್ಗಗಳು ಯಾವುದು ಅಂದರೆ ಉಪಾಶ ಅಂತ ಒಳ್ಳೆ ಗಟ್ಟುಮುಟ್ಟಾಗಿರ್ತಕ್ಕಂಥ ರಥ ಚಾಲನೆ ಆಗಲಿಕ್ಕೆ ಏನು ಬೇಕೋ ಅಂತ ಗಟ್ಟಿಯಾಗಿರ್ತಕ್ಕಂಥ ಹಗ್ಗಗಳನ್ನು ಕಟ್ಟಾಗಿದೆ ಆಮೇಲೆ ಬೆಳ್ಳಿ ಬಂಗಾರ ಈ ರೀತಿಯಾಗಿ ದಂಡಗಳಿಂದ ಛತ್ರ ಚಾಮರ ಧ್ವಜ ಹೀಗೆ ಪರಿಪೂರ್ಣವಾಗಿ ಅಲಂಕಾರವಾಗಿರ್ತಕ್ಕಂಥ ರಥ ಅದು ಚಕ್ರಗಳು ಶುಭ ಅಶುಭ ಕರ್ಮಗಳೇ ಚಕ್ರಗಳು ಅಂತ ಆ ಜೀವನ ಶುಭ ಅಶುಭ ಮತ್ತು ಪ್ರಾಚೀನ ಕರ್ಮಗಳಿಗೆ ಅನುಸಾರವಾಗಿ ಆ ಚಕ್ರ ಯಾವ ಕಡೆಗೆ ಚಲಿಸಬೇಕು ಅನ್ನೋದು ನಿರ್ಧಾರ ಆಗುವಂಥದ್ದು ಇಷ್ಟೆಲ್ಲ ಆಗಬೇಕು ಅಂತಾದರೆ ಇಂಥ ರಥವನ್ನು ಎಳಿಲಿಕ್ಕೂ ಕೂಡ ಬಲಿಷ್ಠವಾಗಿರ್ತಕ್ಕಂಥ ಕುದುರೆಗಳು ಬೇಕು ಕುದುರೆಗಳು ಯಾವುದು ಅಂತ ಕೇಳಿದ್ರೆ ಮಹಾಸಮರ್ಥಾಶ್ವಗಳು ದಶಕರಣಗಳೆನಿಸುವು ಒಂದು ಜೀವನಿಗೆ ಇರುವಂತಹ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇದೆ ಆ ಹತ್ತು ಇಂದ್ರಿಯಗಳು ಒಂದಕ್ಕಿಂತ ಒಂದು ಬಲಿಷ್ಠವಾಗಿರುವಂಥದ್ದು ಅದು ಆ ಜೀವನ ಸ್ವರೂಪ ರಥವನ್ನು ಯಾವ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡುವಂಥದ್ದು ಮಹಾಸಮರ್ಥ ಆ ಇಂದ್ರಿಯಗಳನ್ನು ಮನಕ್ಕೆ ಬಂದಂತೆ ಕರ್ಕೊಂಡು ಹೋಗುತ್ತಾ ಇದೆ ಅದರಿಂದ ಮನಸ್ಸು ಸ್ಥಿರವಾಗಿದ್ದರೆ ಮಾತ್ರ ಆ ರಥ ಸರಿಯಾದ ದಾರಿಯಲ್ಲಿ ಚಲನೆ ಆಗಲಿಕ್ಕೆ ಸಾಧ್ಯ ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ ಮನಸ್ಸನ್ನು ಎಷ್ಟೇ ನಿಗ್ರಹ ಮಾಡಬೇಕು ಅಂತಾದರೂ ಸಾಧ್ಯ ಆಗ್ತಿಲ್ಲ ಚಂಚಲಂ ಹಿ ಮನ ಕೃಷ್ಣ ಏನು ಮಾಡಬೇಕು ಅಂತ ಕೇಳಿದ್ರೆ ಅರ್ಜುನಂಗೆ ಕೃಷ್ಣ ಹೇಳ್ತಾನೆ ಅಭ್ಯಾಸ ಏನು ವೈರಾಗ್ಯ ಏನಚ್ಚ ಗೃಹ್ಯತೆ ಅಂತ ನಿರಂತರ ಅಭ್ಯಾಸ ಮಾಡಿ ಇಂದ್ರಿಯ ನಿಗ್ರಹವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ಮನುಷ್ಯ ಮನಸ್ಸೇ ಮನುಷ್ಯನ ಬಂಧನಕ್ಕೂ ಕಾರಣ ಬಿಡುಗಡೆಗೂ ಕಾರಣ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ಸಾಮಾನ್ಯರಿಂದಲೇ ಹಿಡಿದು ಎಲ್ಲ ಜ್ಞಾನಿಗಳ ತನಕ ಇದೇ ಅವಸ್ಥೆಯಲ್ಲಿ ಇರುವಂಥದ್ದು ಅದರಿಂದ ಇಂದ್ರಿಯ ಇಂದ್ರಿಯ ಜಯವನ್ನು ಕಷ್ಟಪಟ್ಟಾದರೂ ಅವನು ಸಾಧಿಸಲೇಬೇಕು ಅಂತ ಎಷ್ಟೇ ಪ್ರಬಲ ಶಾಸ್ತ್ರಜ್ಞಾನ ಆಗಿದ್ದು ಪಡ್ಕೊಂಡಿದ್ದರೂ ಕೂಡ ಜ್ಞಾನಿ ಆಗಿದ್ದರೂ ಕೂಡ ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇಂದ್ರಿಯಗಳು ಮನಸ್ಸನ್ನು ಬಲ ಬಲಾತ್ಕಾರವಾಗಿ ವಿಷಯ ಪದಾರ್ಥಗಳ ಕಡೆಗೆ ಸೆಳೆದುಕೊಂಡು ಹೋಯ್ತಾನೇ ಇರುತ್ತೆ ಅಪರೋಕ್ಷ ಜ್ಞಾನಿ ಆಗಿರ್ತಾನಲ್ಲ ಅವನಿಗೆ ಮಾತ್ರ ಮನಸ್ಸು ಸ್ಥಿಮಿತದಲ್ಲಿರುತ್ತೆ ಅವನ ವಶದಲ್ಲಿರುತ್ತೆ ಆದ್ದರಿಂದ ಅಂಥ ಮಹಾ ಸಾಮರ್ಥ್ಯವುಳ್ಳ ಇಂದ್ರಿಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು ಅಂತ ಬೇಕಾದಷ್ಟು ಶಾಸ್ತ್ರಜ್ಞಾನ ಇದ್ದರೂ ಕೂಡ ಮತ್ತು ಪ್ರಯತ್ನ ದುಷ್ಟ ವಿಷಯಗಳ ಕಡೆಗೆ ಹೋಗದೇ ಇದ್ದಂಗೆ ಅವನು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಅಷ್ಟು ಆ ಇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಹುಚ್ಚರಂತೆ ಮನ ಬಂದಂತೆ ವರ್ತಿಸುತ್ತೆ ಅಂಥೇಳಿ ಅದಕ್ಕೆ ಇಂದ್ರಿಯಗಳನ್ನು ಶಾಸ್ತ್ರದಲ್ಲಿ ಕುದುರೆಗೆ ಹೋಲಿಸಿರುವಂಥದ್ದು ಅಂತ ಅಂದರೆ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಇಂದ್ರಿಯಗಳು ಅಂತ ವಿಷಯ ಪದಾರ್ಥಗಳ ಕಡೆಗೆ ಶರೀರವನ್ನು ಕರ್ಕೊಂಡು ಹೋಗ್ತವೆ ಮನಸ್ಸು ಅನ್ನೋ ಒಂದು ಪಾಶದಿಂದ ಹಗ್ಗದಿಂದ ಕಟ್ಟಿ ಆ ಯೋಗ್ಯ ವಿಷಯ ಪದಾರ್ಥಗಳ ಕಡೆಗೆ ಶರೀರ ಹೋಗದೇ ಇದ್ದಂಗೆ ಮಾಡ್ತಾಯಿದೆ ದುಷ್ಟ ಮನಸ್ಸಾದರೆ ಆದ್ದರಿಂದ ಮನಸ್ಸು ಮತ್ತು ಇಂದ್ರಿಯಗಳ ಜಯವನ್ನು ಸಾಧಿಸಿದರೆ ಮಾತ್ರ ವಿಷಯ ಪದಾರ್ಥದ ಕಡೆಗೆ ಹೋದರೂ ಅಲ್ಲಿರುವ ಭಗವಂತನ ಚಿಂತೆ ಅದ್ಭುತ ಮಹಿಮೆಗಳ ಚಿಂತನೆ ಬರುವಂತೆ ಆಗ್ಲಿಕ್ಕೆ ಸಾಧ್ಯ ಆದ್ದರಿಂದ ಇಂಥ ಶರೀರವನ್ನು ಶರೀರ ಅನ್ನೋ ರಥವನ್ನು ಚಾಲನೆ ಮಾಡಬೇಕು ಅಂತಾದರೆ ಹರಿವಾಯುಗಳೇ ರಥಿಕ ಮತ್ತು ಸಾರಥಿಗಳಾಗಿರುವಂಥದ್ದು ಜೀವ ಏನಿದ್ರು ಕೋ ಪ್ಯಾಸೆಂಜರ್ ಸಹ ಪ್ರಯಾಣಿಕ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಇರುವಂಥದ್ದು ಆದ್ದರಿಂದ ಒಬ್ಬ ಬ್ರಾಹ್ಮಣನ ಶರೀರವನ್ನು ನೋಡಿದ ತಕ್ಷಣ ಅವನನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಗದ್ವೇಷಾದಿಗಳಿಂದ ನೋಡದೆ ವಿಷ್ಣು ರಥ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಅಲ್ಲಿ ಹರಿ ವಾಯು ಮತ್ತು ಎಲ್ಲ ತತ್ವಾಭಿಮಾನಿ ದೇವತೆಗಳ ಸನ್ನಿಧಾನವೂ ಕೂಡ ಆ ಜೀವನ ಜೊತೆಗೆ ಇರುವಂಥದ್ದು ಆದ್ದರಿಂದ ಅದಕ್ಕೆ ವಿಷ್ಣು ರಥ ಅಂತ ಅದರಿಂದ ರಥಿಕ ಮತ್ತು ಸಾರಥಿ ಇಬ್ಬರು ಪರಮ ಮುಖ್ಯ ವೃತ್ತಿ ಅಂತ ಆದರೆ ಹರಿ ಮತ್ತು ವಾಯುದೇವರೇ ಜೀವ ಏನಿದ್ರು ಕೋ ಪ್ಯಾಸೆಂಜರ್ ಅಂತ ಸಹ ಪ್ರಯಾಣಿಕ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಅಲ್ಲಿ ಮಾಡಬೇಕು ಅಂತ ದಾಸು ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಈ ಶರೀರ ಅನ್ನೋದು ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ರಥ ಅನ್ನೋ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ಕೊಟ್ಟರು ಈಗ ಮುಂದೆ ತಿಳಿಸ್ತಾರೆ ಮುಖ್ಯ ಪ್ರಾಣನೇ ಇಲ್ಲಿ ಸಾರಥಿ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಮುಂದೆ ನೋಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು